ನಾರಾಯಣಂ ನಮಸ್ಕೃತ್ಯ नरं चैव नरोत्तमं देवीं ವ್ಯಾಸ व्यासं ततो ಮುದೀರೇತ್ ಅಶ್ವಮೇಧಿಕ ಪರ್ವಕ್ಕೆ ಬರ್ತಾ ಇದ್ದೇವೆ ಇದನ್ನೆಲ್ಲ ಕೇಳಿದರು ಭಾಳ ಸಂತೋಷವಾಯಿತು ಐವತ್ತಾರನೇ ದಿವಸ ಭೀಷ್ಮಾಷ್ಟಮಿ ರಥಸಪ್ತಮಿ ಮರು ದಿವಸ ಭೀಷ್ಮ ಪ್ರಾಣವನ್ನು ಬಿಡ್ತಾನೆ ಅವನಿಗೆ ವೇದೋಕ್ತವಾದ ಸಂಸ್ಕಾರಗಳನ್ನು ಮಾಡ್ತಾರೆ ಅಲ್ಲಿಂದ ಆಚೆಗೆ ಧರ್ಮರಾಜ ಮತ್ತೆ ಅಳ್ತಾನೆ ಅಯ್ಯೋ ಭೀಷ್ಮನ ಕಳ್ಕೊಂಡ್ಬಿಟ್ಟೆ ಏನು ಮಾಡೋದು ಏನು ಮಾಡೋದು ಭೂಮಿಯಲ್ಲಿ ಉರುಳಿ ಬೀಳ್ತಾನೆ ಧೃತರಾಷ್ಟ್ರನು ಬಂದು ಧರ್ಮರಾಜನಿಗೆ ಸಮಾಧಾನ ಹೇಳ್ತಾನೆ ಆಯ್ತಪ್ಪ ಅವನ ಕೆಲಸಕ್ಕೆ ಅವನು ಹೋದ ರಾಜ್ಯವನ್ನಾಳಬೇಕು ಎಂಬುದಾಗಿ ಧೃತರಾಷ್ಟ್ರನು ಧರ್ಮರಾಜನಿಗೆ ಬುದ್ಧಿ ಹೇಳ್ತಾನೆ ವಿದ್ರ ಬಂದು ಹೇಳ್ತಾನೆ ಅಯ್ಯೋ ಪ ನನ್ನ ಬಂಧುಗಳನ್ನು ಕೊಲಿಸಿದೆ ಅಂತ ಮತ್ತೆ ಮತ್ತೆ ಅಳುವಾಗ ಶ್ರೀಕೃಷ್ಣ ಬಂದು ವೇದವ್ಯಾಸರು ಬಂದು ಹಾಗಿದ್ದರೆ ಒಂದು ಅಶ್ವಿ ಅಶ್ವಮೇಧ ಯಾಗವನ್ನು ಮಾಡು ಪಾಪವನ್ನೆಲ್ಲ ತೊಳೆಯತಕ್ಕಂಥ ಮಹಾಯಾಗ ಅಂತ ಹೇಳುವಾಗ ಮೊದಲು ಮನಸ್ಸನ್ನು ಗೆಲ್ಲು ಎಂಬುದಾಗಿ ಕೃಷ್ಣ ಉಪದೇಶ ಮಾಡ್ತಾನೆ ದುಬಿದೋ ಜಾಯತೆ ವ್ಯಾಧಿ ಶಾರೀರೋ ಮಾನಸಸ್ತಥ ಮನುಷ್ಯನಿಗೆ ಶರೀರದಲ್ಲಿ ರೋಗ ಬರಬಹುದು ಮನಸ್ಸಿಗೆ ರೋಗ ಬರ್ಬೋದು ಒಂದಕ್ಕೊಂದಕ್ಕೆ ಸಂಬಂಧ ಉಂಟು ಶರೀರೇ ಜಾಯತೆ ವ್ಯಾಧಿ ಶಾರೀರ ಸನಿಗದ್ಯತೆ ಶರೀರಕ್ಕೆ ಬಂದಿದ್ದಕ್ಕೆ ಆಯುರ್ವೇದಿಕ್ ಔಷಧಿ ಕೊಡ್ಬೋದು ಮಾನಸಕ್ಕೆ ಮನಸ್ಸಿಗೆ ಬಂದರೆ ಹರಿಸ್ಮರಣ ಮಾಡಬೇಕು ಧರ್ಮವನ್ನೇ ಕೇಳಬೇಕು ಹರ್ಷೇಣ ಬಾಧ್ಯತೆ ಶೋಕ ಅತಿ ಹರ್ಷವಾದರೂ ಮನುಷ್ಯ ಸಾಯ್ತಾಯ್ತಾನೆ ಕಾಮಕ್ರೋಧಗಳನ್ನು ಗೆಲ್ಲಬೇಕು ಭೂಯೋ ಭೂಯೋ ಜನ್ಮನೋಭ್ಯಾಸ ಯೋಗಾತ್ ಯೋಗೀ ಯೋಗಂ ಸಾರ ಮಾರ್ಗಂ ವಿಚಿತ್ಯ ದಾನಂಚ ವೇದಾಧ್ಯಯನಂ ತಪಶ್ಯ ಕಾಮ್ಯಾನಿ ಕರ್ಮಾಣಿ ಚ ವೈದಿಕಾನೀ ಮನುಷ್ಯ ವೇದಗಳನ್ನು ಓದಬೇಕು ಜನ್ಮಸಾರ್ಥಕ ಮಾಡಿಕೊಳ್ಳಬೇಕು ಯೋಗಾಭ್ಯಾಸ ಮಾಡಬೇಕು ದಾನ ಧರ್ಮಗಳನ್ನು ಮಾಡಬೇಕು ಮನುಷ್ಯ ಶರೀರ ಹೊತ್ತದ್ರಿಂದ ಶರೀರಕ್ಕೆ ಬೇಕಾದ ಸುಖದಲ್ಲಿ ಇರಬೇಕು ಆದರೆ ಅದೇ ಶಾಶ್ವತ ಅಂತ ತಿಳ್ಕೊಳ್ಬಾರದು ಎಂಬುದಾಗಿ ಅನೇಕ ನೀತಿಗಳನ್ನು ಹೇಳ್ತಾ ಧರ್ಮರಾಜ ಒಂದು ಕುದುರೆಯನ್ನು ಸರ್ವಲಕ್ಷಣವಾದ ಕುದುರೆಯನ್ನು ಹುಡುಕಿ ಒಂದು ವರ್ಷ ಕಾಲ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಇದು ಅಶ್ವಮೇಧದ ಕಥೆ ಎಷ್ಟು ಪ್ರಸಿದ್ಧ ಅಂದರೆ ನಮ್ಮ ಕರ್ನಾಟಕದಲ್ಲಿ ಜೈಮಿನಿ ಭಾರತ ಅಂತ ಒಂದಿದೆ ದೇವನೂರಿನಲ್ಲಿ ಹುಟ್ಟಿದಂಥ ಮಹಾಕವಿ ಲಕ್ಷ್ಮೀಶ ಕನ್ನಡದಲ್ಲಿ ಜೈಮಿನಿ ಭಾರತವನ್ನು ಬರೆದ ಇದಕ್ಕೆ ಮೂಲ ಯಾವುದು ಸಂಸ್ಕೃತದಲ್ಲಿ ಜೈಮಿನಿ ಎಂಬ ಮಹರ್ಷಿ ವ್ಯಾಸರ ಶಿಷ್ಯರು ಸಾಮವೇದ ಪ್ರವರ್ತಕರು ಅವರೂ ಒಂದು ಮಹಾಭಾರತ ಪೂರ್ತ ಬರೆದಿದ್ದರು ಅದರಲ್ಲಿ ಅಶ್ವಮೇಧ ಪರ್ವ ಮಾತ್ರ ಉಳಿಯಿತು ಉಳಿದಿದ್ದು ಹೋಗಿಬಿಡಿತು ಆದ್ದರಿಂದ ಈ ಕುದುರೆಯನ್ನು ವಸಂತ ಋತುವಿನಲ್ಲಿ ಚೈತ್ರ ಮಾಸದಲ್ಲಿ ಬಿಟ್ಟು ಆದರೆ ಹಿಂದೆ ಒಂದು ಪುಟ್ಟ ಸೈನ್ಯ ಹೊರಟು ಇಡೀ ಭಾರತವನ್ನು ಜಗತ್ತನ್ನು ಸುತ್ತಾಡಿ ಎಲ್ಲ ಕಡೆ ಗೆದ್ದು ಕಪ್ಪ ಕಾಣಿಕೆ ತಗೊಂಡು ಬಂದು ಇನ್ನೊಂದು ಚೈತ್ರ ಮಾಸಕ್ಕೆ ಸರಿಯಾಗಿ ವಪಾ ಹೋಮವನ್ನು ಮಾಡಿ ಧರ್ಮರಾಜ ಅತ್ಯಂತ ವೈಭವದಿಂದ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಅದರಲ್ಲಿ ಯಾವ್ಯಾವ ದೇಶದಲ್ಲಿ ಕುದುರೆ ಹಾಯಿತು ಎಲ್ಲೆಲ್ಲಿ ಯಾರು ಕಪ್ಪ ಕೊಟ್ಟರು ಕೊಡಲಿಲ್ಲ ಯಾರು ಕಟ್ಟು ಹಾಕಿದ್ರು ಆ ಯುದ್ಧದ ಕಥೆಯನ್ನೆಲ್ಲ ವಿವರಿಸುವುದು ಜೈಮಿನಿ ಭಾರತ ಕನ್ನಡದ ಭಾರತ ತುಂಬ ಚೆನ್ನಾಗಿದೆ ಅದರ ಮೂಲ ವೇದವ್ಯಾಸರು ಕೊಟ್ಟಿದ್ದಾರೆ ಅದರಲ್ಲಿ ಧೃತರಾಷ್ಟ್ರ ಅವನು ಪಾಲ್ಗೊಂಡು ತುಂಬ ಸಂತೋಷಪಡ್ತಾನೆ ಅಶ್ವಮೇಧ ಯಾಗ ಚೆನ್ನಾಗಿ ನಡೆಯಿತು